नमस्कृत्य नरञ्चैव नरोत्तमम् ದೇವಿಂ सरस्वतीं ವ್ಯಾಸಂ ತತೋ ಜಯಮುದೀರಯೇತ್ ಭೀಷ್ಮ ಪರ್ವದಲ್ಲಿ ಪ್ರವೇಶ ಮಾಡುತ್ತಿದ್ದೇವೆ ಇದರ ಆರಂಭದಲ್ಲಿ ಭಗವಾನ್ ವೇದವ್ಯಾಸರೇ ಸ್ವಯಂ ಬಂದು ಧೃತರಾಷ್ಟ್ರನಿಗೆ ಕೊನೆಯದಾಗಿ ಒಂದು ಬುದ್ಧಿವಾದವನ್ನು ಹೇಳ್ತಾರೆ ಅಂತ ಆರಂಭವಾಗುತ್ತೆ ಭೀಷ್ಮ ಪರ್ವ ತಮ್ಮ ಸಿದ್ಧಾಂತವನ್ನೆಲ್ಲ ವ್ಯಾಸರು ನಾಲ್ಕು ವಾಕ್ಯದಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಇಡೀ ಮಹಾಭಾರತದಲ್ಲಿ ಅಷ್ಟಾದಶ ಪುರಾಣಗಳಲ್ಲಿ ಅಷ್ಟಾದಶ ಉಪಪುರಾಣಗಳಲ್ಲಿ ಹೇಳಿರುವ ಎಲ್ಲ ವಿಷಯಗಳನ್ನು ಕೆಲವೇ ಮಾತ್ರ ಹೇಳ್ತಾರೆ ವೇದವ್ಯಾಸರು ಏನು ಹೇಳಿದರು ಧೃತರಾಷ್ಟ್ರ ಅಸಂಶಯಂ ಪಾರ್ಥಿವೇಂದ್ರ ಕಾಲಹ ಸಂಕ್ಷಿಪತೆ ಜಗತ್ತೇ ಜಗತ್ತನ್ನು ಮುಗಿಸುವುದು ಕಾಲ ಕಾಲಕ್ಕೆ ವಿರುದ್ಧವಾಗಿ ಯಾರೂ ಹೋಗುವ ಹಾಗಿಲ್ಲ ಕಾಲವೇ ದೇವರು ಸಂಕ್ಷೇಪ ಮಾಡೋದಂದ್ರೇನು ಭೂಮಿಗೆ ಭಾರವಾಗಿರುವ ಜನರನ್ನು ಕೊಡವಿಕೊಳ್ಳುವುದು ಭೂಮಿ ಕೆಲಸ ಅಲ್ಲ ಅದನ್ನು ದೇವರು ಮಾಡ್ತಾನೆ ಕಾಲರೂಪದಲ್ಲಿ ಸೃಜತೇಜ ಚ ಪುನರ್ಲೋಕ ನೇಹ ವಿದ್ಯತಿ ಶಾಶ್ವತಂ ಪುನಃ ಲೋಕವನ್ನು ಸೃಷ್ಟಿ ಮಾಡುವುದು ಕಾಲ ಕಾಲ ಅನ್ನೋದು ಈ ಭೂಮಿಯನ್ನು ರಂಗಭೂಮಿ ಅಂತ ನೋಡುತ್ತೆ ಬೇಕಾದವ್ರನ್ನ ಕರ್ಕೊಂಬಂದು ಪಾತ್ರಧಾರಿಗಳನ್ನಾಗಿ ಹಾಯಿಸುತ್ತೆ ಈ ಕಡೆಯಿಂದ ಬಂದವರು ಈ ಕಡೆ ಹೋಗ್ತಾರೆ ನೇಪಥ್ಯಕ್ಕೆ ಸರಿದು ಬಿಡ್ತಾರೆ ನೇಪಥ್ಯವೆಂಬುದು ಭೂತಕಾಲ ಭವಿಷ್ಯ ಕಾಲದಿಂದ ಬಂದವರು ಎಲ್ಲಿಯೋ ವರ್ತಮಾನದಲ್ಲಿ ಸ್ವಲ್ಪವೇ ಕಾಣುವ ರಂಗಭೂಮಿಯಲ್ಲಿದ್ದು ಈ ಕಡೆ ಹೋಗಿಬಿಡ್ತಾರೆ ಒಮ್ಮೆ ಹೋದವರು ಮತ್ತೆ ಬರುವುದಿಲ್ಲ ಎಂಥೆಂಥ ಮಹಾರಾಜರೆಲ್ಲ ಹೋಗಿಬಿಟ್ರು ಭೂಮಿಯಲ್ಲಿ ನಳನಂಥ ಚಕ್ರವರ್ತಿಗಳು ಹೋದರು ನಹುಶನಂಥ ಧಾರ್ಮಿಕರು ಎಂಥ ರೂಪದಲ್ಲಿ ಹೋಗಿ ಹೋಗಿದ್ದಾರೆ ಆದ್ದರಿಂದ ಜ್ಞಾತೀನಾಂ ವೈ ಕುರೂಣಾಂಚ ಸಂಬಂಧ ಸುಹೃದಾನ್ ತಥಾ ಧರ್ಮ್ಯಂ ದೇಶಯ ಪಂಥಾನಂ ಸಮರ್ಥೋಹ್ಯ ಶಿವಾರಣೆ ಕಾಲ ಈಗ ನಿನ್ನ ಕೈಯಲ್ಲಿ ಕೂತಿದ್ದಾನೆ ನೀನು ಮನಸ್ಸು ಮಾಡಿದರೆ ಭೂಮಿಯಲ್ಲಿರುವ ಪಶು ಪಕ್ಷಿ ಪ್ರಾಣಿಗಳನ್ನು ಆನೆ ಕುದುರೆಗಳನ್ನು ನಿರಪರಾಧಿ ಯೋಧರನ್ನು ಅವರ ಪತ್ನಿಯರನ್ನು ಕುಟುಂಬಗಳನ್ನು ಕಾಪಾಡಬಲ್ಲೆ ನಿನ್ನ ಕೈಯಲ್ಲಿ ಬೀಗದ ಕೈ ದಾನೇ ಕಾಲಪುರುಷ ಧರ್ಮ್ಯಂ ದೇಶಯ ಪಂಥಾನಂ ಸರಿಯಾದ ದಾರಿಯಲ್ಲಿ ದೇಶಯ ನಡೆಸಿಕೊಂಡು ಹೋಗಬೇಕು ದೊರೆಗಳಾಗಿದ್ದವರ ಏನು ಸರಿಯಾದ ದಾರಿಯಲ್ಲಿ ರಾಷ್ಟ್ರವನ್ನು ನಡೆಸಬೇಕು ತಪ್ಪು ದಾರಿಯಲ್ಲಿ ನಡೆಸಿದರೆ ನೀನು ಹಾಳಾಗ್ತೀಯೇ ರಾಷ್ಟ್ರವೂ ಹಾಳಾಗ್ತದೆ ಆದರೆ ಕ್ಷುದ್ರಂ ಜ್ಞಾತಿವಧಂ ಪ್ರಾಹು ಮಾ ಕುರುಶ್ವ ಮಮ ಪ್ರಿಯಂ ಮಮ ಅಪ್ರಿಯಂ ನನಗೆ ಅಪ್ರಿಯವಾದದ್ದು ಈ ಜ್ಞಾತಿವಧೆ ಅದು ದಾಯಾದರೆ ಪರಸ್ಪರ ಹೊಡೆದಾಡಿ ಸಾಯುವುದು ಆದ್ದರಿಂದ ನಿನ್ನ ಕೈಯಲ್ಲಿದೆ ಯುದ್ಧ ತಪ್ಪಿಸುವುದು ನನ್ನ ಕೈಲಲ್ಲಿದೆ ಎಂದ ಅವನು ಧೃತರಾಷ್ಟ್ರ ಸ್ವಂತ ತಂದೆಗೆ ಈ ರೀತಿ ಮಾತನಾಡ್ತಾನೆ ಅದಕ್ಕೆ ವ್ಯಾಸರು ಹೇಳಿದರು ಕಾಲೋಯಂ ಪುತ್ರರೂಪೇಣ ತವ ಜಾತೋ ವಿಷಾಂಪತೆ ಕಾಲಪುರುಷನೇ ಕಲಿಪುರುಷನೇ ನಿನ್ನ ಪುತ್ರ ರೂಪದಲ್ಲಿ ಮನೆಯಲ್ಲಿ ಬಂದಿದ್ದಾನೆ ನವಧ ಪೂಜ್ಯತೆ ವೇದೇ ಹಿತಂ ನೈವೆ ಕಥಂಚನ ಒಬ್ಬರೊಬ್ಬರನ್ನು ಕೊಲ್ಲುವುದು ವೇದೋಕ್ತವಾದ ಧರ್ಮವಲ್ಲ ಬಾಳುವುದಕ್ಕಾಗಿ ವೇದವೇ ಹೊರತು ಸಾಯುವುದಕ್ಕಾಗಿ ಕೊಲ್ಲುವುದಕ್ಕಾಗಿ ವೇದ ಯಾರಿಗೂ ಉಪದೇಶ ಕೊಡೋದಿಲ್ಲ ಇದು ಜಿಹಾದ್ ಹೇಳುವ ಗ್ರಂಥವಲ್ಲ ನಮ್ಮ ವೇದ ಬದುಕುವಂತ ಉಪದೇಶವನ್ನು ಕೊಡುತ್ತೆ ಆದ್ದರಿಂದ ಹನ್ಯಾತೆ ಸ ಏವಂ ಯೋ ಹನ್ಯಾತೆ ಕುಲಧರ್ಮಂ ಸ್ವೀಕಾಂತನು ಜ್ಞಾತಿಗಳನ್ನೇ ಕೊಲ್ಲುವುದಂದರೆ ಕುಲವನ್ನೇ ಕೊಂದಂತೆ ಕುಲಧರ್ಮವನ್ನ ಕೊಂದಂತೆ ಕುಲಸ್ಯಾಸ್ಯ ವಿನಾಶಾಯ ತದೈವ ಶಮೀಕ್ಷಿತಾಂ ಅನರ್ಥೋ ರಾಜ್ಯರೂಪೇಣ ತವ ಜಾತೋ ವಿಷಾಂಪತೆ ನಿನಗೇನು ರೋಗವಾಗಿದೆ ಬೇಕಾದಷ್ಟು ಭೂಮಿ ಇದೆ ನಿನಗೆ ಅವರು ಬಾಹುಬಲದಿಂದ ಗೆದ್ದಿದ್ದಾರೆ ಪಾಂಡವರು ಅದು ನಿನಗೆ ಬೇಕು ಅಂತೀಯೇ ಲುಬ್ಧ ಧರ್ಮ ಪರೇಣಾಸಿ ಲೋಭಿಗಳ ಧರ್ಮವನ್ನು ಆಶ್ರಯ ಮಾಡ್ತಾ ಇದ್ದೀಯೇ ಧರ್ಮಂ ದರ್ಶಯ ವಹಿಸುತ್ತಾನ್ ನಿನ್ನ ಮಕ್ಕಳಿಗೆ ಧರ್ಮವನ್ನು ಹೇಳು ಒಮ್ಮೆ ಆದರೂ ಹೇಳಿದ್ದೀಯಾ ಯಶೋ ಧರ್ಮಂಚ ಕೀರ್ತಿಂಚ ಪಾಲಯನ್ನೇ ಸ್ವರ್ಗ ಮಾಪ್ಸಿಸಿ ಧರ್ಮದಿಂದ ನಡೆದರೆ ಇಲ್ಲಿ ಕೀರ್ತಿ ಪರಲೋಕದಲ್ಲಿ ಸ್ವರ್ಗ ಉಂಟು ಲಭಂತಾಂ ಪಾಂಡವ ರಾಜ್ಯಂ ಕೊಡು ಪಾಂಡವರಿಗೆ ರಾಜ್ಯವನ್ನು ಶಮಂ ಗಚ್ಚಂತು ಕೌರವಾಹ ನಿನ್ನ ಮಕ್ಕಳು ತೃಪ್ತಿಯನ್ನು ಪಡೆಯಲಿ ಇದನ್ನು ಹೇಳಿದರೆ ಧೃತರಾಷ್ಟ್ರ ಏನು ಉತ್ತರ ಕೊಡ್ತಾನೆ ಯಥಾ ಭವಾನ್ ವೇತಿ ತಥೈವ ವೇತ್ತ ನೀವು ಹೇಳಿದ್ದೆಲ್ಲ ನನಗೂ ಗೊತ್ತು ಅಂದ ನೀವೇನು ಹೊಸದಾಗಿ ಹೇಳಬೇಕಾಗಿಲ್ಲ ಭವಾಭವವು ವಿದಿತವು ಮೇ ಯಥಾರ್ಥವು ಲೋಕ ಸೃಷ್ಟಿ ಲೋಕಕ್ಷಯ ಈ ಕಾಲವೇ ಮಾಡುತ್ತೆ ಅಂತ ನನಗೂ ಗೊತ್ತಿದೆ ಆದರೆ ಒಂದು ಸ್ವಾರ್ಥೇ ಹಿ ಸಂಮುಖ್ಯತಿ ತಾತ ಲೋಕ ಮಾಂಚಾಭಿಲೋಕಾತ್ಮಕಮೇವ ವಿದ್ಧಿ ಎಲ್ಲಿ ಸ್ವಾರ್ಥ ಬರ್ತದೆ ಅಲ್ಲಿ ಮೋಹ ಉಂಟಾಗ್ತದೆ ನನಗೆ ಸ್ವಾರ್ಥ ಇಲ್ಲ ಅಂತ ನಾ ಹೇಳಲಾರೆ ನನ್ನ ಮಗನ ಮೇಲೆ ನನಗೆ ಪ್ರೀತಿ ಉಂಟು ಆದ್ದರಿಂದ ನನಗೆ ಮೋಹವಿದೆ ಲೋಕ ಹಾಳಾದರೂ ಪರವಾಗಿಲ್ಲ ನನ್ನ ಮಕ್ಕಳು ಯುದ್ಧದಲ್ಲಿ ಗೆಲ್ಲಬೇಕು ಸ್ವಾರ್ಥೈ ಸಂಯುಷ್ಯತಿ ಸಂಮುಹ್ಯತಿ ತಾತ ಲೋಕ ನಿಮಗೂ ನನ್ನ ಮಗನ ಮೇಲೆ ಪ್ರೀತಿ ಇದ್ದರೆ ನಿಮ್ಮ ಮೇಲೆ ಹೀಗೆ ಮಾಡ್ತಿದ್ರಾ ಅಂತ ಒಳಗಿನ ಧ್ವನಿ ನಿಮ್ಮ ಮಗ ಶುಕಾಚಾರ್ಯರು ಯುದ್ಧಕ್ಕೆ ಹೋಗಿದ್ರೆ ನಿಮಗೂ ಮೋಹ ಬರ್ತಾ ಇರಲಿಲ್ಲವೇ ಮೋಹ ಯಾರನ್ನು ಬಿಟ್ಟಿದೆ ಸುಮ್ಮನೆ ಹೋಗಿ ಅದೇನಾಗುತ್ತೋ ಆಗಲಿ ಪ್ರಸಾದ ಏತ್ವ ಮತುಲ ಪ್ರಭಾವಂ ನಿಮ್ಮದು ದೊಡ್ಡ ಬುದ್ಧಿ ಲೋಕದಲ್ಲಿ ಎಲ್ಲರಿಗೆ ಹಿತವನ್ನು ಹೇಳ್ತಕ್ಕಂಥ ಅವರು ಅದನ್ನು ಇಲ್ಲ ಅನ್ನೋಲ್ಲ ನೀವು ಹೇಳಬೇಕಾದ್ರೆ ಹೇಳಿದ್ರಿ ಮುಗಿಸಿದ್ರಿ ಅಲ್ಲಿ ಮುಗಿಯಿತು ನ ಮದ್ವಶಗಾ ಮಹರ್ಷೇ ನಾನೇನು ಮಾಡಲಿ ನನ್ನ ಮಕ್ಕಳು ನನ್ನ ವಶದಲ್ಲಿಲ್ಲ ನಶಾ ಧರ್ಮಂ ಕರ್ತುಮರ್ಹ ಮೇ ಹೀ ನಾನು ಅಧರ್ಮ ಮಾಡ್ತಾ ಇದ್ದೇನೆ ನನಗೇನು ಅನ್ನಿಸ್ತಾ ಇಲ್ಲ ಹೇಗಿದೆ ನೋಡ್ರಿ ಇದು ನನ್ನ ಮಗನ ಬುದ್ಧಿ ಹೇಳು ಹೇಳಿದ್ದೇನೆ ಅವನು ಮಾಡುವುದನ್ನೇ ಮಾಡ್ತಾನೆ ನಾನೇನು ಮಾಡಲಿ ತಡೆಯೋ ಶಕ್ತಿ ನನಗಿಲ್ಲ ಅದು ನಾನು ಅಧರ್ಮಿ ಅಂತ ಹೇಳಬೇಡಿ ಯುದ್ಧ ತಡೆಯೋ ಶಕ್ತಿ ನನಗಿದೆ ಅಂತ ಸುಳ್ಳು ಹೇಳಬೇಡಿ ಸುಮ್ಮನೆ ನೀವು ಬಂದು ದಾರಿಗೆ ಹೋಗಿಬಿಡಿ ಅಂತ ವ್ಯಾಸರಿಗೆ ನೀನು ಅಂದ್ರೆ ನಿಮ್ಮಪ್ಪ ಅಂತ ಮಾತನಾಡ್ತಾ ಇದ್ದಾನೆ ದುರ್ಯೋಧನ ಧೃತರಾಷ್ಟ್ರ ಇನ್ನೊಂದು ಸಲ ಹೇಳಿದರು ವೈಚಿತ್ರ ವೀರ್ಯ ದೃಪತೆ ಎತ್ತೆ ಮನಸ್ಸಿ ವರ್ತತೆ ಅವಿಧತ್ಸ್ವ ಯಥಾ ಕಾಮಂ ಛೇತ್ತಾಸ್ಮಿ ತವ ಸಂಶಯಂ ಸರಿ ಆಯ್ತಪ್ಪ ನಿನಗೆ ಇನ್ಯಾರ ಕೇಳಬೇಕು ಅಂತಿದ್ರೆ ನೀನೇ ಕೇಳು ಸಂಶಯ ಇದ್ರೆ ಪರಿಹರಿಸ್ತೇನೆ ಎಂದರು ವ್ಯಾಸರು ಅದಕ್ಕೆ ಅವನು ಕೇಳ್ತಾನೆ ಧೃತರಾಷ್ಟ್ರ ಯುದ್ಧದಲ್ಲಿ ಯಾವ ಬಣ ಗೆಲ್ಲುತ್ತೆಯೋ ಆ ಗೆಲ್ಲುವವರ ಲಕ್ಷಣಗಳೇನು ಶಕುನ ಏನು ಅಂತ ಕೇಳಿದ ಇದು ಕೇಳೋ ಪ್ರಶ್ನೆ ಯೋಚನೆ ಮಾಡಿ ಜೋಯಿಸರನ್ನು ಶಕುನಗ್ಗರನ್ನ ಚುನಾವಣೆಯಲ್ಲಿ ನಿನ್ನವರು ಕೇಳೋ ಹಾಗೆ ಇದೊಂದು ಪ್ರಶ್ನೆ ಕೇಳ್ತಾ ಇನ್ನೂ ಭಂಡ ಧೈರ್ಯ ಇಟ್ಕೊಂಡಿದ್ದಾನೆ ತನ್ನ ಮಕ್ಕಳಿಗೆ ಗೆಲ್ತಾರೆ ಅಂತ ಅದಕ್ಕೆ ವ್ಯಾಸರು ಕೆಲವು ಲಕ್ಷಣಗಳನ್ನು ಹೇಳಿ ಕೊನೆಯಲ್ಲಿ ಹೇಳ್ತಾರೆ ಗರುಡದೇವ ಒಂದು ಅರ್ಥಶಾಸ್ತ್ರವನ್ನು ಬರೆದಿದ್ದ ವೈನತೇಯ ಅದರಲ್ಲಿ ಅವನು ಹೇಳ್ತಾನೆ ಅಲ್ಪಾಯಾಂ ವಾ ಮಹತ್ಯಾಂ ವಾ ಸೇನಾಯಾಮಿತಿ ನಿಶ್ಚಯ ಹರ್ಷೋ ಯೋಧಗಣಸ್ಯೈಕಃ ಜಯಲಕ್ಷಣ ಮುಚ್ಚತೆ ಸೇನೆ ಅಲ್ಪವಿದೆಯೇ ದೊಡ್ಡದಾಗಿದೆಯೇ ಅನ್ನೋದು ಮುಖ್ಯವಲ್ಲ ಯಾವ ಕಡೆಯಲ್ಲಿ ಸೈನಿಕರು ಹರ್ಷದಿಂದಿರ್ತಾರೆಯೋ ಅಲ್ಲಿ ಜಯವಾಗುತ್ತೆ ಬೇಕಾದ್ರೆ ಹೋಗಿ ನೋಡು ದುರ್ಯೋಧನ ಕಡೆ ನಿನ್ನ ಮಕ್ಕಳ ಕಡೆ ಇರೋ ಸೈನ್ಯದಲ್ಲಿ ಒಬ್ಬರ ಮುಖದಲ್ಲಿ ಆದರೂ ತೇಜಸ್ಸಿದೆಯೇ ಹುರುಪಿದೆಯೇ ಉತ್ಸಾಹವಿದೆಯೇ ಆ ಮಾಡಿಯೇನು ಗೆದ್ದೇನು ಅಂತ ಧೈರ್ಯವಿದೆಯೇ ಅಥವಾ ಮಾರಿಗುಡಿಗೆ ಹೋಗುವ ಕುರಿಗಳಂತಿದ್ದಾರೆಯೇ ಅವ್ರ ಮುಖದಲ್ಲಿ ಏನು ಲಕ್ಷಣ ಇದೆ ನೀನೇ ಹೋಗಿ ನೋಡ್ಕೋ ನಾನೇನು ಹೇಳಿ ದೊಡ್ಡ ಸೈನ್ಯ ಸಣ್ಣ ಸೈನ್ಯ ಗರುಡದೇವ ಬರೆದಿದ್ದಾನೆ ಅಂತ ಹೇಳಿದವಲ್ಲ ಅವನು ಬರೆದಿರೋ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ ನವೈನತೆಯೋ ಗರುಡ ಪ್ರಶಂಸತಿ ಮಹಾಜನಂ ದೃಷ್ಟ್ವಾ ಸುಪರ್ಣೋಪಚಿತಿಂ ಮಹತ್ಯಾಪಿ ಭಾರತ ಸೈನ್ಯ ದೊಡ್ಡದಿದ್ದರೂ ಅದು ಗೆಲ್ಲದೆಯೂ ಹೋಗಬಹುದು ಸಣ್ಣದಿದ್ರೂ ಗೆಲ್ಲುವುದು ಸಾಧ್ಯ ಮಹತ್ಯಾಪಿ ಸೇನಾಯ ಅಪಚಿತಂ ಪ್ರತೀಕಾರಂ ನಾಶಂ ವಾ ಏಕೇನೈವಾತ್ಮನ ಕರ್ತಂ ಶಕ್ಯಂ ದೃಷ್ಟ ಆಲೋಚ್ಯ ಸುಪರ್ಣ ಶೋಭನತರ ಪತ್ರೋ ಗರುಡೋ ನಾಮತಃ ವೈನತೆಯೋ ಮಹಾಜನಂ ಬಹುಜನ ಸಮೂಹಂ ನ ಪ್ರಶಂಸತಿ ನ ಕಾಮಯತೆ ಇಲ್ಲಿ ಕಂಠರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಪಾಂಡವರ ಕಡೆ ಏಳು ಯಕ್ಷೋಹಿಣಿ ಇದೆ ನಿಮ್ಮ ಕಡೆ ಹನ್ನೊಂದು ಅಕ್ಷೋಹಿಣಿ ಇದೆ ಸಂಖ್ಯಾಬಲದಿಂದ ನೀವೇ ಗೆಲ್ತೀರಿ ಅಂತ ಏನು ಮನಸ್ಸಲ್ಲಿ ಹಿಗ್ಗಬೇಡ ಅಂದರು ಇದು ಮೆಜಾರಿಟಿ ಮೈನಾರಿಟಿ ಕ್ವಶನ್ ಅಲ್ಲ ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಸಂಖ್ಯೆ ಮೇಲೆ ನಿಂತ್ಕೊಂಡಿದ್ದೇವೆ ಗರುಡದೇವ ಹೇಳ್ತಾನೆ ಒಂದು ರಾಜ್ಯ ಉತ್ಕೃಷ್ಟವಾಗಿದೆಯೇ ಅಧಮವಾಗಿದೆಯೇನು ಸಂಖ್ಯೆ ಮೇಲೆ ನಿಲ್ಲುವುದಿಲ್ಲ ಜನರ ಧರ್ಮದ ಮೇಲೆ ನಿಂತಿದ್ದಾದ್ದರಿಂದ ಅದ್ರುವೋಹಿ ನಾಮ ಗೆದ್ದರು ಅಧರ್ಮದಿಂದ ಬಹಳ ಕಾಲ ಉಳಿಯಲಾರರು ದೈವಂ ಚಾತ್ರಪರಾಯಣ ಯಾವ ಕಾಲ ರಾಜ್ಯಭಾರ ಮಾಡಬೇಕು ಅದು ದೈವ ನಿರ್ಣಯ ಮಾಡುತ್ತೆ ಆದ್ದರಿಂದ ಯೋಚನೆ ಮಾಡು ಇನ್ನೂ ಒಂದು ಗುಟ್ಟನ್ನು ಹೇಳ್ತೇನೆ ಈಗ ಈ ಕಾಲ ಎಷ್ಟು ದುಷ್ಟಕಾಲ ಬಂದಿದೆ ಅಂದರೆ ನಾನು ಈ ಹಿಂದೆ ನೋಡದೇ ಇದ್ದ ಒಂದು ವಿಷಯ ಹೇಳ್ತೇನೆ ಚತುರ್ದಶೀಂ ಪಂಚದಶೀಂ ಭೂತಪೂರ್ವಾಂಚ ಷೋಡಶೀಂ ಇಮಾಂತನಾಭಿಜಾನೇಹಂ ಅಮಾವಾಸ್ಯ ತ್ರಯೋದಶಿ ಇನ್ನೂ ಯುದ್ಧ ಶುರುವಾಗಿಲ್ಲ ಈಗ ಬರುವ ಅಮಾವಾಸ್ಯೆ ದಿವಸ ಒಂದು ಭಯಂಕರ ಸೂರ್ಯಗ್ರಹಣವಾಗುತ್ತೆ ಆ ಪಕ್ಷದ ಕೊನೆಯಲ್ಲಿ ಚಂದ್ರಗ್ರಹಣ ಬರುತ್ತೆ ಒಂದು ಪಕ್ಷದ ಎರಡು ತುದಿಗಳಲ್ಲಿ ಎರಡು ಗ್ರಹಣ ಬರುವುದೇ ಅಪರೂಪ ಅದರಲ್ಲಿ ಹೋಗಲಿ ಆ ಪಕ್ಷದಲ್ಲಿ ಹದಿನೈದು ದಿವಸ ಇರಬೇಕಲ್ಲ ಹದಿನೈದು ಪೂರ್ತಿ ಇದೆಯೆಂದರೆ ನಾನು ನೋಡಿದ್ದೇನೆ ಚತುರ್ದಶಿ ಒಂದು ಪಕ್ಷದಲ್ಲಿ ಹದಿನಾಲ್ಕನೇ ತಿಥಿಗಳೇ ಬರ್ಬೋದು ಪಂಚದಶಿ ಇದು ರೊಟೀನ್ ಹದಿನೈದು ತಿಥಿಗಳು ಬರ್ಬೋದು ಭೂತ ಷೋಡಶೀಂ ಹದಿನಾರು ತಿಥಿಗಳು ಬರುವುದು ಉಂಟು ಪಂಚಾಂಕಾರರು ಅಪರೂಪಕ್ಕೆ ಈ ಚಂದ್ರ ಇದು ತಿಕ್ಕಲು ಗ್ರಹ ಅಂತ ಹೇಳ್ತೇವೆ ಪದೇ ಪದೇ ಸಮಸಮವಾಗಿ ಹದಿನೈದು ಹದಿನೈದು ಮೂವತ್ತು ದಿವಸದ ತಿಂಗಳನ್ನು ಎಂದೂ ಚಂದ್ರ ಕೊಡುವುದಿಲ್ಲ ಇಪ್ಪತ್ತೇಳುವರೆ ದಿವಸ ಅದು ಹದಿನಾಲ್ಕು ಇರ್ಬೋದು ಹದಿಮೂರು ಇರ್ಬೋದು ಹೀಗೇನೋ ಮಾಡ್ತಾನೆ ಆದರೆ ಒಂದೊಂದು ಸಲ ಹದಿನಾರು ತಿಥಿಗಳ ಪಕ್ಷವೂ ಬರುವುದು ಉಂಟು ಕೆಲವು ಮೂರ್ಖ ಧೃತರಾಷ್ಟ್ರ ಈಗ ಬಂದಿರುವುದೆಂಥದ್ದು ಇಮಂತು ನಾ ಅಭಿಜಾನೇಹಂ ಅಮಾವಾಸ್ಯಾಂ ತ್ರಯೋದಶೀಂ ಹದಿಮೂರೇ ದಿವಸದ ಪಕ್ಷ ತ್ರಯೋದಶಿ ಅದಕ್ಕೆ ಮೇಲೆ ತಿಥಿ ಇಲ್ಲ ಚತುರ್ದಶಿ ಇಲ್ಲ ಅದಕ್ಕೆ ಮೇಲೆ ಪೌರ್ಣಿಮೆ ಇಲ್ಲ ಅಮಾವಾಸ್ಯ ಇಲ್ಲ ತ್ರಯೋದಶಿ ದಿವಸ ಎಲ್ಲಾದರೂ ಗ್ರಹಣ ಉಂಟಾಗುತ್ತೆ ತ್ರಯೋದಶಿ ಅಮಾವಾಸ್ಯ ಬರುತ್ತೆ ಎರಡು ತಿಥಿ ಲೋಪ ಇದರ ಸೂಚನೆ ಏನು ಅಂದರೆ ಕುಲಕ್ಷಯವಾಗುತ್ತೆ ಒಬ್ಬರು ಉಳಿಯೋದಿಲ್ಲ ಭೂಮಿಯಲ್ಲಿ ದೊರೆಗಳು ಆದ್ದರಿಂದ ಇನ್ನೊಂದು ಸಲ ಹೇಳ್ತೇನೆ ಅನ್ಯಾಯ ಮಾಡಬೇಡ ಪಾಂಡವರು ಕೊಡೋದನ್ನು ಕೊಟ್ಟುಬಿಡು ಅದಕ್ಕೆ ಅವನು ಹೇಳಿದ ಗುರುಗಳೇ ನೀವು ದೊಡ್ಡವರು ಅದೇನಾಗಬೇಕು ಆಗಲಿ ಅಂತ ಹೇಳಿದ್ದೇನೆ ಇಷ್ಟ ನೀವೇ ಹೇಳಿದ್ರಲ್ಲ ಕಾಲ ಏನು ಮಾಡುತ್ತೀವೋ ಮಾಡಲಿ ಅಂತ ನಾನೇನು ಇದಕ್ಕೆ ಸಿದ್ಧವಾಗಿದ್ದೇನೆ ನಾವು ಆ ವ್ಯಾಸರು ಹೇಳಿದರು ಹಾಗಿದ್ರೆ ಏನು ನಡೆಯುತ್ತೆ ಅಂತ ನೋಡೋದಕ್ಕೆ ಇಷ್ಟಪಡ್ತೀಯಾ ನಿನಗೆ ಕಣ್ಣುಗಳನ್ನು ಕೊಡಲೇ ನಾನು ಹುಟ್ಟು ಕುರುಡನಾಗಿರುವ ನಿನಗೆ ದಿವ್ಯದೃಷ್ಟಿಯಲ್ಲ ಹೊರಗಿನ ಕಣ್ಣನ್ನೇ ಸಾಕ್ಷಾತ್ತಾಗಿ ಕೊಡಬಲ್ಲೆ ದಿವಸ ದಿವಸ ಯಾರ್ಯಾರು ಸಾಯ್ತಾರೆ ನೋಡೋದಕ್ಕೆ ಇಷ್ಟಪಡ್ತೀಯಾ ಅಂತ ಕೇಳಿದಾಗ ಧೃತರಾಷ್ಟ್ರ ಹೇಳಿದ ಅಯ್ಯೋ ಈ ಜ್ಞಾತಿಗಳು ಸಾಯೋದನ್ನು ಕಣ್ಣಿಂದ ಕಾಣೋದಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳುವಾಗ ಜ್ಞಾತಿ ಶಬ್ದ ಹಾಕ್ತಾನೆ ಅವನ ಲೆಕ್ಕಾಚಾರದಲ್ಲಿ ಪಾಂಡವರೇ ಸಾಯ್ತಾರೆ ಹೊರತು ತನ್ನ ಮಕ್ಕಳು ಸಾಯೋದಿಲ್ಲ ಅಂತ ತಿಳ್ಕೊಂಡದ್ದಕ್ಕೆ ನಕ್ಕು ಬಿಡ್ತಾರೆ ವೇದವ್ಯಾಸರು ಹಾಗಿದ್ದು ನನಗೆ ಬೇಡ ಕಣ್ಣು ದೃಷ್ಟಿ ಬಿಟ್ಟ ಕೊಡ್ತೀನಿ ಅಂದ್ರೆ ಬೇಡ ದೃಷ್ಟಿ ಇಲ್ಲದೆ ಇದ್ದವ್ರು ದೃಷ್ಟಿ ಕೊಡಿ ಅಂತ ಕೇಳ್ತಾರೆ ದೃಷ್ಟಿ ಇಲ್ಲದೆ ಇದ್ದವನು ಕೊಡ್ತೀನಿ ಅಂದರೂ ಬೇಡ ಅಂತ ಹೇಳ್ತಾ ಇದ್ದಾನೆ ಒಳಗಿನ ಕಣ್ಣು ಇಲ್ಲ ಹೊರಗಿನ ಕಣ್ಣು ಇಲ್ಲ ಇಂಥವ್ರು ರಾಷ್ಟ್ರವನ್ನು ಧರಿಸುವ ಧೃತ ರಾಷ್ಟ್ರ ಆದರೆ ಏನು ಗತಿಯಾಗುತ್ತೆ ಯೋಚನೆ ಮಾಡಿಕೊಳ್ಳಿ ಒಂದು ರಾಷ್ಟ್ರದ ನಾಯಕನಾದವನು ಹೊರಗಿನ ಕಣ್ಣು ಚುರುಕಿಲ್ಲದಿದ್ದರೂ ಕನ್ನಡಕ ಹಾಕ್ಕೋಬೋದು ಒಳಗಿನ ಕಣ್ಣು ಚುರುಕಾಗಿರಬೇಕು ಆ ಒಳಗಿನ ಕಣ್ಣು ಧರ್ಮದ ಕಣ್ಣು ಧರ್ಮನೇತರಾಗಿ ನಡೆಸಬೇಕು ಧರ್ಮ ತಿಳಿದವರ ಕೈಯಲ್ಲಿ ಕೇಳಬೇಕು ನೋಡಬೇಕು ಚಾರೈ ಪಶ್ಯಂತಿ ರಾಜಾನಃ ಸಮರ್ಥರು ಬುದ್ಧಿವಂತರು ಶಾಸ್ತ್ರಜ್ಞರು ನೀತಿ ವಿಧರು ಆದವರನ್ನು ಲೋಕಕ್ಷೇಮಕ್ಕೆ ಬದ್ಧರೂ ಆದವರನ್ನು ಮಂತ್ರಿ ಪುರೋಹಿತ ಅಂತ ಇಟ್ಕೊಳ್ಬೇಕು ಏನಿಲ್ಲ ವಿದುರ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಆಗ ಸಂಜಯನನ್ನು ಕರೆದರು ಆಪ್ತ ಶಿಷ್ಯ ಮಗು ಸಂಜಯ ನಿನಗೊಂದು ವಿಚಿತ್ರವಾದ ದೃಷ್ಟಿ ಕೊಡ್ತೇನೆ ಈ ಧೃತರಾಷ್ಟ್ರ ಮಹಾರಾಜನ ಹತ್ತಿರವೇ ಇಲ್ಲಿ ಅರಮನೆಯಲ್ಲೇ ಕೂತ್ಕೊಂಡು ನೀನು ಪ್ರತಿ ದಿವಸವೂ ಯುದ್ಧ ಭೂಮಿಯಲ್ಲಿ ಏನು ನಡೆಯುತ್ತೆ ಇದನ್ನೆಲ್ಲ ಮಹಾರಾಜರಿಗೆ ಅರ್ಹತಾ ಇರಬೇಕು ಒಂದು ರನ್ನಿಂಗ್ ಕಾಮೆಂಟ್ರಿ ಕೊಡ್ತಾ ಇರಬೇಕು ರನ್ನಿಂಗ್ ಕಾಮೆಂಟ್ರಿ ಕಾನ್ಸೆಪ್ಟ್ ಇದೆ ನೋಡಿ ಐದೂರು ಸಾವಿರ ವರ್ಷಗಳ ಹಿಂದೆ ಎಲ್ಲೋ ಯಾವನೋ ದೂರದಲ್ಲಿ ಕೂತು ಮತ್ತೆಲ್ಲೋ ನಡೆಯುವುದನ್ನು ದೂರದರ್ಶನದಲ್ಲಿ ತೋರಿಸಿದ ಹಾಗೆ ಸಿ ಡಿ ಮಾಡಿದ ಹಾಗೆ ನೀ ಅದು ಯಾವ ಯೋಧನ ಮನಸ್ಸಲ್ಲಿ ಏನು ನಡೀತಾ ಇದೆ ಭಾವನೆ ವಿಚಾರ ಯಾರು ಎಲ್ಲೆಲ್ಲಿದ್ದಾರೆ ನೀ ನೆನೆಸಿಕೊಂಡ ಕೂಡಲೇ ಅದು ಭೀಷ್ಮ ಅವನ ಮನಸ್ಸಾಗಿದೆ ಇದು ಶಿಖಂಡಿ ಅವನ ಮನಸ್ಸಾಗಿದೆ ಇದು ಭೀಮ ಅದು ವಿರಾಟ ಈ ಕಡೆಯಲ್ಲಿ ದುಶ್ಯಾಸನ ಅವರೊಬ್ಬೊಬ್ಬರ ಹೃದಯವನ್ನು ಹೊಕ್ಕು ಅರ್ಥ ಮಾಡಿಕೊಂಡು ಅದನ್ನೆಲ್ಲವನ್ನು ಕುರುಡದೊರೆಗೆ ಹೇಳಿವೆಯಂತೆ ಅಂತ ಹೇಳಿ ವ್ಯಾಸರು ಸಂಜಯನಿಗೆ ಆಶೀರ್ವಾದ ಮಾಡಿ ಹೊರಟು ಹೋದರೂ ಒಂದು ಉಪಪರ್ವ ಮುಗಿಯಿತು ಈಗ ಭಗವದ್ಗೀತಾ ಪರ್ವಕ್ಕೆ ತೊಡಗುತ್ತಾ ಇದ್ದೇವೆ ಎರಡೂ ಕಡೆ ಸೈನ್ಯಗಳು ಬಂದು ಜಮಾಯಿಸಿಬಿಟ್ಟವು ಸುಮಾರು ಈ ಅಮಾವಾಸ್ಯೆ ಈ ಪೌರ್ಣಮಿ ಹದಿಮೂರು ದಿವಸದ ಒಂದು ಕ್ಷುದ್ರ ಪಕ್ಷ ಎರಡು ಗ್ರಹಣಗಳು ಬಂದಾಗ ಉಭಯ ಪಕ್ಷದ ಸೈನಿಕರು ಯುದ್ಧ ಭೂಮಿಯಲ್ಲಿಯೇ ಇದ್ದರು ಆ ಗ್ರಹಣಗಳ ಸಂದರ್ಭದಲ್ಲಿ ಅಲ್ಲಿಯೇ ಸ್ನಾನ ಮಾಡಿದರು ತರ್ಪಣ ಮಾಡಿದರು ಸಾಯಂಕಾಲ ಆದ ಕೂಡಲೇ ಒಬ್ಬರೊಬ್ಬರು ಪರಸ್ಪರ ಪ್ರೀತಿಯಿಂದ ಎದುರು ಬದುರು ಕ್ಯಾಂಪಿನವರು ಪ್ರೀತಿಯಿಂದ ಮಾತನಾಡ್ತಾ ಇದ್ದರು ಸೈನ್ಯಗಳೆಲ್ಲ ಬಂದು ನಿಂತುಕೊಂಡವು ಒಂದು ಕಡೆಯಲ್ಲಿ ಭೀಷ್ಮ ದ್ರೋಣಾದಿಗಳ ಸೈನ್ಯ ಇನ್ನೊಂದು ಕಡೆಯಲ್ಲಿ ಧೃಷ್ಟದ್ಯುಮ್ನಾಧಿಷ್ಠಿತವಾದ ಪಾಂಡವರ ಸೈನ್ಯ ಅದರ ಮಧ್ಯದಲ್ಲಿ ಅರ್ಜುನ ಕೃಷ್ಣನ ತೇರು ಬಂದು ನಿಂತುಕೊಂಡಿತು ಅದಾದ ಮೇಲೆ ದಿಢೀರೆಂಬುದಾಗಿ ಅರ್ಜುನನಿಗೆ ಶೋಕ ಪ್ರಾಪ್ತವಾಯಿತು ಅಂತ ಭಗವದ್ಗೀತೆ ಆರಂಭವಾಗುತ್ತೆ ಭೀಷ್ಮನ ಚಕ್ರ ರಕ್ಷಕರು ಯಾರ್ಯಾರಿದ್ರು ಭೀಷ್ಮನ ಕಡೆ ಯಾರ್ಯಾರು ನಿಂತಿದ್ರು ಏನೇನು ಪೂರ್ವಭಾವಿ ಏರ್ಪಾಡುಗಳನ್ನು ಮಾಡಿದರು ಎರಡೂ ಸೈನ್ಯಗಳ ಸ್ಥಿತಿ ಹೇಗಿತ್ತು ಯುಧಿಷ್ಠರನ್ನು ವಿಷಾದ ಪಡ್ತಾನೆ ಅಯ್ಯೋ ಇಷ್ಟು ಜನ ಸಾಯ್ತಾರಲ್ಲ ಅಂತ ಅರ್ಜುನ ದುರ್ಗಾ ದೇವತೆಯನ್ನು ಸ್ತೋತ್ರ ಮಾಡ್ತಾನೆ ದುರ್ಗಾ ದೇವತೆ ಪ್ರಸನ್ನಳಾಗ್ತಾಳೆ ಇದೆಲ್ಲ ಚೆನ್ನಾಗಿದೆ ಅಲ್ಲಿಂದ ಮುಂದಕ್ಕೆ ದಿಢೀರನೆ ಅರ್ಜುನನ ಮನಸ್ಸಿನಲ್ಲಿ ಒಂದು ಮಂಕು ಆವರಿಸುತ್ತೆ ಭಗವದ್ಗೀತೆ ಆರಂಭ ಮಾಡ್ತಾ ಇದ್ದೇವೆ ಧೃತರಾಷ್ಟ್ರೋವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವ ಮಾಮಕ ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ ಇದು ಅರಮನೆಯಲ್ಲಿ ನಡೆದ ಸಂವಾದ ಏನೋ ಸಂಜಯ ಪಾಂಡವರು ಬಂದು ಸೇರಿದ್ರೇನೋ ಹೌದು ಬುದ್ಧಿ ಕೌರವರೆಲ್ಲ ಹೋಗಿ ಸೇರಿದ್ರೇನೋ ಅಲ್ಲ ಅಲ್ಲ ನನ್ನ ಮಕ್ಕಳೆಲ್ಲ ಹೋಗಿ ಸೇರಿದ್ರೇನೋ ಹೌದು ಬುದ್ಧಿ ಏನು ಮಾಡಿದರು ನಿಮ್ಮ ತಲೆ ಅಂತ ಹೇಳಬೇಕು ಯುದ್ಧ ಮಾಡುವುದಕ್ಕೆ ಸೇರಿದವ್ರು ಏನು ಮಾಡಿದ್ರು ಏನು ಹೇಳಬೇಕು ಧರ್ಮಕ್ಷೇತ್ರೇ ನಮ್ಮ ಪೂರ್ವಜ ಕುರು ಮಹಾರಾಜ ಧರ್ಮ ಆಚರಣೆ ಮಾಡಿದ ಜಾಗ ಅದು ಹಸ್ತನಾವತಿ ಕಟ್ಟುವುದಕ್ಕೆ ಮುಂಚೆ ವಾರಣಾವತವನ್ನು ರಾಜಧಾನಿ ಮಾಡಿಕೊಳ್ಳೋದಕ್ಕೆ ಮುಂಚೆ ಈ ಕುರುವಂಶದವರು ಚಂದ್ರವಂಶದವರು ಎಲ್ಲಿ ರಾಜ್ಯವನ್ನು ಆಳ್ತಾ ಇದ್ರು ಅಂದರೆ ಕುರುಕ್ಷೇತ್ರದಲ್ಲಿ ಅದೇ ರಾಜಧಾನಿಯಾಗಿತ್ತು ಏ ಸ್ಥಾನೇಶ್ವರ ಅಂತ ಹೇಳ್ತಾರೆ ಹರ್ಷವರ್ಧನ ಮಹಾರಾಜನ ರಾಜಧಾನಿ ಅಲ್ಲಿ ಸ್ಥಾಣು ಶಿವನ ಒಂದು ದೊಡ್ಡ ದೇವಸ್ಥಾನವಿದೆ ಇವತ್ತಿಗೂ ನೋಡ್ಬೋದು ಅದೇ ರಾಜಧಾನಿಯಾಗಿತ್ತು ಅದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅದು ಹೊಡೆದಾಡಿ ಬಡದಾಡಿ ಸಾಯುವ ಜಾಗವಲ್ಲ ದೇವಸ್ಥಾನ ಯುದ್ಧ ಜಾಗವಲ್ಲ ಪವಿತ್ರ ಭೂಮಿ ಗಂಗಾ ತೀರ ಯಮುನಾ ತೀರ ಕಾವೇರಿ ತೀರ ಹೊಡೆದಾಡಿ ಸಾಯುವ ಜಾಗವಲ್ಲ ಅಲ್ಲಿ ಸೇರಿದ್ರ ಕೊನೆಗೂ ಬಂದ್ರ ಪಾಂಡವರು ಬಂದ್ರ ಮಾಮಕ ಪಾಂಡವಾಶ್ಚೈವ ಮಾಮಕ ಅಹಂಕಾರ ಶಕ್ತಿಗಳು ಮಮಕಾರ ಶಕ್ತಿಗಳು ಪಾಂಡವಾಶ್ಚೈವ ಕಿಮ ಕುರ್ವತ ಸಂಜಯ ಏನು ಮಾಡಿದರು ಈ ಇಲ್ಲಿ ಒಂದು ಒಡಕಿದೆ ಅಂತಾರೆ ವ್ಯಾಖ್ಯಾನಕಾರರು ನಮ್ಮ ಹುಡುಗ ಪರೀಕ್ಷೆಗೆ ಹೋಗಿದ್ನಲ್ಲ ಏನು ಮಾಡಿದ ಅಂದರೆ ಒಳಗೆ ಭಯ ಪರೀಕ್ಷೆಗೆ ಬರದ್ನಾ ಓಡ್ ಹೋಗ್ಬಿಟ್ನಾ ಕ್ವಶನ್ ಪೇಪರ್ ಹರಿದಾಕ್ಬಿಟ್ನಾ ತಿಂದಾಕ್ಬಿಟ್ನಾ ಅಂತ ಒಳಗೆ ಭಯವಿರುವಂತೆ ನನ್ನ ಕಡೆ ಗೆದ್ದರೆ ನಮ್ಮ ಸೈನ್ಯ ನೋಡಿಯೇ ಪಾಂಡವರು ಹೆದರ್ಕೊಂಡು ಓಡಿ ಹೋಗಿಬಿಟ್ರೆ ಯುದ್ಧ ನಡೀಲೇ ಇಲ್ಲವೇ ಆತಂಕ ಮನಸ್ಸು ಪುಕುಪುಕ ಅಂತ ಇದೆ ನನ್ನ ಮಕ್ಕಳಿಗೆ ಜಯವಾಯಿತು ಅಂತ ಹೇಳು ಅದನ್ನ ಹೇಳ್ತಾನ ಅವನು ಈ ಭಗವದ್ಗೀತೆ ಮುಗಿಯೋ ತನಕ ಈ ಪ್ರಶ್ನೆಗೆ ಉತ್ತರವನ್ನೇ ಕೊಡೋದಿಲ್ಲ ಸಂಜಯ ಕೊನೆಯಲ್ಲಿ ಹೇಳ್ತಾನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾನಿ ತಿರ್ಮ ತಿರ್ಮಮ ಯುದ್ಧ ಮಾಡೋದಿಲ್ಲ ಅಂತ ಸ್ವಲ್ಪ ಹೊತ್ತಲ್ಲಿ ಅರ್ಜುನನ ವಿಷಾದ ಬರುತ್ತೆ ನೋಡಿ ಮಹಾರಾಜರೇ ಬಿಲ್ಲಿ ಕೆಳಗೆ ಹಾಕ್ತಾನೆ ಕೃಷ್ಣ ಬಿಟ್ಟಾನೆ ಬಿಲ್ಲಿ ಕೆಳಗೆ ಹಾಕಿದ್ದವನನ್ನು ಅವನ ಕೈಯಲ್ಲೇ ಬಿಲ್ಲು ಮೇಲಕ್ಕೆ ಬರುವಂತೆ ಮಾಡಿ ತಾನು ಅವನಿಗೆ ಸಾರಥಿಯಾಗಿ ನಿಂತುಕೊಂಡು ಬುದ್ಧಿಪ್ರದನಾದ ಕೃಷ್ಣನು ಬುದ್ಧಿ ಕೊಟ್ಟಂತ ನಡೆಯುವ ಅರ್ಜುನನು ಎಲ್ಲಿ ಸೇರ್ತಾರೆಯೋ ತತ್ರ ವಿಜಯೋ ಭೂತಿ ಅಲ್ಲಿ ವಿಜಯ ಉಂಟಾಗತ್ತೆ ಧ್ರುವ ನೀತಿ ಒಂದು ಬುದ್ಧಿ ಶಾಶ್ವತವಾದದ್ದು ಕೀರ್ತಿ ಉಂಟಾಗುತ್ತೆ ಅಂತ ನನಗೆ ತೋರುತ್ತೆ ಮಹಾರಾಜರೇ ನಿಮ್ಮ ಮಕ್ಕಳೆಲ್ಲಿ ಗೆಲ್ತಾರೆ ಅಂತ ಅದು ಕೊಂಕು ಮಾತಿನಲ್ಲಿ ಹೇಳಿದ ನೇರವಾಗಿ ಹೇಳಲಿಲ್ಲ ಪ್ರಶ್ನೆ ಹಾಕಿ ಕೊಂಕಾಗಿತ್ತು ಉತ್ತರವೂ ಕೊಂಕಾಗಿತ್ತು ಏನು ಕಾರಣ ಅಂದರೆ ಇಬ್ಬರು ಕುರುಪಾಂಚಾಲ ದೇಶದವರು ಆ ದೇಶದವ್ರು ನೇರವಾಗಿ ಮಾತಾಡೋದಿಲ್ವಂತೆ ಡೆಲ್ಲಿ ಕಡೆಯವರು ಯು ಪಿದವರು ಸ್ವಲ್ಪ ವಾಸಿ ಬಿಹಾರದವರು ವಾಸಿ ಈ ದೇಶಗಳ ಪರಾಮರ್ಶೆಯನ್ನೆಲ್ಲ ಕರ್ಣಪರ್ವದಲ್ಲಿ ಮಾಡಿದ್ದಾರೆ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾರೆ ಇಂಗಿತಜ್ಞಾಸ್ತು ಮಗಧಾಹ ಪ್ರೇಕ್ಷಿತಜ್ಞಾಸ್ತು ಕೋಸಲಾಹ ಅರ್ಧೋಕ್ತ ಕುರುಪಾಂಚಾಲಾಹ ಸರ್ವೋಕ್ತ ದಕ್ಷಿಣಾಪಥಾಹ ವೇದಾಂತ ದೇಶಕರು ತಾತ್ಪರ್ಯ ಚಂದ್ರಿಕೆ ಎಂಬ ತಮ್ಮ ದೊಡ್ಡ ವ್ಯಾಖ್ಯಾನದಲ್ಲಿ ಈ ಶ್ಲೋಕಗಳನ್ನೆಲ್ಲ ಅಳವಡಿಸಿಕೊಟ್ಟಿದ್ದಾರೆ ಇಂಗಿತಜ್ಞಾಸ್ತು ಮಗಧಾಹ ಮಗಧ ಅಂದರೆ ಇವತ್ತಿನ ಬಿಹಾರ ಆ ದೇಶದವರು ಎಷ್ಟು ಕೆಷ್ಟು ಜನ ಅಂದರೆ ಒಂದು ಪ್ರಯಾಣ ಮಾಡುವಾಗ ರೈಲಲ್ಲಿ ನಿಮ್ಮ ಪಕ್ಕದಲ್ಲಿ ಒಬ್ಬ ಬಿಹಾರಿ ಕೂತಿದ್ರೆ ನಿಮ್ಮ ಮನಸ್ಸಿನಲ್ಲಿ ಏನೇನೆಲ್ಲ ಬರ್ತಾ ಇದೆ ಅನ್ನೋದು ನಿಮ್ಮನ್ನು ನೋಡಿದೆ ಅರ್ಥ ಮಾಡಿಕೊಳ್ಳಬಲ್ಲ ಅಷ್ಟು ಗೂಂಡಾವನು ಇಂಗಿತಜ್ಞಾಸ್ತು ಮಗಧಾಹ ಮನಸ್ಸಿನೊಳಗಡೆ ಟೆಲಿಸ್ಕೋಪ್ ಇಟ್ಟು ಹಾಗೆ ಎಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಬಿಹಾರಿಗಳು ಎಲ್ಲಿ ಹೋದರೂ ಬಚಾವಾಗ್ತಾರೆ ಆ ಬುದ್ಧಿ ಎಲ್ಲರಿಗಿಲ್ಲ ಭಾಳ ಚುರುಕು ಬುದ್ಧಿ ತಮ್ಮ ಸ್ವಾರ್ಥ ಇಂಗಿತಜ್ಞಾಸ್ತು ಮಗಧಾಹ ಸ್ವಲ್ಪ ಉತ್ತರ ಪ್ರದೇಶಕ್ಕೆ ಬನ್ನಿ ಅಯೋಧ್ಯೆ ಕಡೆಗೆ ಬನ್ನಿ ಪ್ರೇಕ್ಷಿತಜ್ಞಾಸ್ತು ಕೋಸಲಾ ಐದು ಪರ್ಸೆಂಟ್ ಹೆಚ್ಚು ದಡ್ರಿ ಇವರು ಕಣ್ಣು ಬಿಟ್ಟು ನೋಡಿದ್ರೆ ಅರ್ಥವಾಗುತ್ತೆ ಮುಖ ನೋಡಿದ್ರೆ ಮಾತ್ರ ಅರ್ಥವಾಗುತ್ತೆ ಪ್ರೇಕ್ಷಿತಜ್ಞಾಸ್ತು ಕೋಸಲಾ ಕುರುಪಾಂಚಾಲ ಡೆಲ್ಲಿ ಕಡೆಯವರು ಅರ್ಧೋಕ್ತ ಕುರುಪಾಂಚಾಲ ಒಂದು ಅರ್ಧ ಹೇಳಿದ್ರೆ ಇನ್ನೊಂದು ಅರ್ಧ ತಿಳಿಯುತ್ತೆ ಮೊದಲನೇ ಅರ್ಧ ಹೇಳಿದೆ ಇದ್ರೆ ಅವ್ರಿಗೆ ಅರ್ಥವಾಗೋದಿಲ್ಲ ಆದ್ದರಿಂದ ಹೇಗೆ ವಕ್ರಬುದ್ಧಿಯ ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ಜೈವಾಯಿತು ಅಂತ ಹೇಳಿ ಅಂತ ಅಪೇಕ್ಷೆ ಪಟ್ಟನು ಗೀತೆ ಎಲ್ಲ ವಿವರಿಸಿದ ಮೇಲೆ ಸಂಜೆ ಹೇಳ್ತಾನೆ ನಿನ್ನ ಮಕ್ಕಳಿಗೆ ಜಯವಾಗೋ ಕಾಣಿಸೋದಿಲ್ಲ ಯತ್ರ ಯೋಗೇಶ್ವರ ಕೃಷ್ಣ ಯೋಗಾನಾಮೀಶ್ವರ ಯುದ್ಧ ಮಾಡೋದಿಲ್ಲ ಅಂದರೆ ಬಿಟ್ಟನೆ ಯುದ್ಧ ಮಾಡುವ ಯೋಗವನ್ನು ಬುದ್ಧಿಯನ್ನು ಕೊಟ್ಟ ಯೋಗೇಶ್ವರ ಕೃಷ್ಣ ಯಾವನಿಗೇನು ಪ್ರಾಪ್ತಿಯಾಗಿಲ್ಲ ಪ್ರಾಪ್ತಿ ಮಾಡಿಸುವುದು ಯೋಗ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅದು ಯೋಗಕ್ಷೇಮಂ ವಹಾಮ್ಯಹಂ ಬುದ್ಧಿ ಇಲ್ದವ್ರಿಗೆ ಬುದ್ಧಿ ಕೊಡ್ತಾನೆ ಬುದ್ಧಿ ಇದ್ದವ್ರಿಗೆ ಬುದ್ಧಿನಾಶವನ್ನು ಮಾಡ್ತಾನೆ ಗೆಲ್ಲಬೇಕು ಅಂತವನು ಸೋಲಿಸ್ತಾನೆ ಸೋಲಬೇಕು ಅಂತವನು ಗೆಲ್ಲಿಸ್ತಾನೆ ಅದು ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ಮಣ್ಣಿನಲ್ಲಿ ಹುಟ್ಟಿದ ಜೀವ ಜೀವಾತ್ಮನ ಕರ್ತವ್ಯ ಏನು ಧನುರ್ಧರ ಕೈಂಕರ್ಯಪರ ಕರಿಷೇ ವಚನಂತವ ಭಗವಂತ ಹೇಳಿದಾಗ ಕೇಳಬೇಕು ಯಾಕೆ ಏನು ಪ್ರಶ್ನೆ ಕೇಳಬಾರದು ಯಾಕೆ ಕೇಳಬಾರ್ದು ಕೇಳಿದ್ರೆ ಉತ್ತರ ಕೊಟ್ಟರು ತಿಳಿಯೋದಿಲ್ಲ ನಮಗೆ ಜೀವನದ ಆಚೆಗೆ ಏನಿದೆ ಜೀವನದ ಈಚೆಗೆ ಏನಿದೆ ಜಗತ್ತು ಎಲ್ಲಿ ಹೋಗಿ ಮುಕ್ತಾಯವಾಗುತ್ತೆ ಏನು ಗೊತ್ತು ನಮಗೆ ಎಲ್ಲೋ ಸ್ವಲ್ಪ ನೋಡ್ತೇವೆ ಕಣ್ಣು ಬಿಟ್ಟಾಗ ಸ್ವಲ್ಪ ಕಾಣ್ತೇವೆ ಅವನು ಹೇಳಿದಷ್ಟು ಕೇಳಬೇಕು ನಿಮಿತ್ತ ಮಾತ್ರ ಭವ ಸಾಚನ ಮನುಷ್ಯನಿಗೆ ಕರ್ಮ ಸ್ವಾತಂತ್ರ್ಯವಿಲ್ಲ ಎಲ್ಲೋ ಕಿಂಚಿತ್ ಕೊಟ್ಟಿದ್ದಾನೆ ಜಗದೀಶ್ವರ ಅದನ್ನು ಉಪಯೋಗ ಮಾಡಿಕೊಂಡು ಅವನು ಹೇಳಿದಂತೆ ಕೇಳಬೇಕು ಹೇಳಿದಂತೆ ಕೇಳುವ ಮನುಷ್ಯನು ಬುದ್ಧಿ ಕೊಡುವ ದೇವರು ಇಬ್ಬರು ಎಲ್ಲಿ ಸೇರ್ತಾರೆಯೋ ತತ್ರ ಶ್ರೀಹಿ ವಿಜಯೋ ಭೂತಿ ಇದು ಭಗವದ್ಗೀತೆಯ ಸಾರ ಗುರುಗಳು ಹೇಳ್ತಾರೆ ಪೂರ್ತಿ ಭಗವದ್ಗೀತೆ ಓದೋಕ್ಕಾಗದಿದ್ದರೆ ಆರಂಭ ಶ್ಲೋಕ ಅಂತ್ಯ ಶ್ಲೋಕ ಇವುಗಳನ್ನು ಕೂಡಿಸಿಕೊಂಡರೂ ಭಗವದ್ಗೀತಾ ಸ್ವಾರಸ್ಯ ಉಂಟು ಆ ಸ್ವಾರಸ್ಯ ಏನು ಬುದ್ಧಿ ಕೊಡುವುದು ದೇವರ ಕರ್ತವ್ಯ ಹೇಗೆ ಗೊತ್ತು ಧಿಯೋ ಯೋನ ಪ್ರಚೋದಯ ಸೂರ್ಯನಲ್ಲಿ ಬೆಳಕಿನ ರೂಪದಲ್ಲಿದ್ದುಕೊಂಡು ನಮ್ಮ ನಮ್ಮ ಬುದ್ಧಿಗಳನ್ನು ಸನ್ಮಾರ್ಗದಲ್ಲಿ ಪ್ರಚೋದನೆ ಮಾಡುವುದು ದೇವರ ಕರ್ತವ್ಯ ದಾರಿ ತೋರಿಸೋದು ಅವನೇ ಸೂರ್ಯ ಇದ್ದರೆ ಬೆಳಕು ದಾರಿ ಜಗತ್ತು ವ್ಯಾಪಾರ ವ್ಯವಹಾರ ಮುಂದಕ್ಕೆ ಹೋಗುತ್ತೆ ಅವನಿಗಿಂತ ಮೇಲ್ಪಟ್ಟವನು ಭಗವಂತ ಸ್ವಯಂ ಜ್ಯೋತಿ ಸ್ವರೂಪ ಅವನು ಹೇಳಿದಂಥ ಜಗತ್ತು ನಡೆಯುತ್ತೆ ನಾವು ಎದ್ದಾಗ ಬೆಳಗಾಗೋದಿಲ್ಲ ಬೆಳಗಾದಾಗ ನಾವು ಹೇಳ್ತೇವೆ ಬೆಳಕಿಗೆ ನಮಗೇನು ಸಂಬಂಧ ಅಂದರೆ ನಮ್ಮ ಸಮಸ್ತ ಅವಯವಗಳನ್ನು ಚಾಲನೆ ಮಾಡುವನು ಸೂರ್ಯರೂಪಿಯಾಗಿರ್ತಕ್ಕಂಥ ಭಗವಂತ ಆದ್ದರಿಂದ ಅವನು ಹೇಳಿದಂತೆ ಕೇಳಬೇಕು ಅದು ಮನುಷ್ಯನಿಗೆ ವಿಧಿಯಲ್ಲ ಅದರ ದುರುಪಯೋಗದಿಂದ ಕರಿಷ್ಯ ವಚನಂತವಾನ್ ನಂಬಾಯಲ್ಲಿ ಬರೋದಿಲ್ಲ ಮುಂಡು ಮಾಡ್ತೇವೆ ದಾರಿ ಬಿಟ್ಟು ಹೋಗ್ತೇವೆ ಅದರಿಂದ ಕ್ಲೇಶಗಳು ಪ್ರಾಪ್ತಿಯಾಗುತ್ತೆ ಸುಖದ ದಾರಿ ಕೈಂಕರ್ಯ ದುಃಖದ ದಾರಿ ಸ್ವಾತಂತ್ರ್ಯ ಅತಿರೇಕದ ಬಳಕೆ ಆದ್ದರಿಂದ ಭಗವಂತನಲ್ಲಿ ಶರಣಾಗಬೇಕು ಅವನು ಹೇಳಿದಂತೆ ಕೇಳಬೇಕು ಅದೇ ಕರ್ಮಯೋಗ ಅದರಲ್ಲೇ ಭಕ್ತಿಯೋಗ ಅದರ ಮಧ್ಯದಲ್ಲೇ ಜ್ಞಾನಯೋಗ ಈ ಹದಿನೆಂಟು ಅಧ್ಯಾಯಗಳ ಸ್ವಾರಸ್ಯವನ್ನು ಎತ್ರ ಯೋಗೇಶ್ವರ ಕೃಷ್ಣ ಅದು ಒಂದು ಶ್ಲೋಕದಲ್ಲಿ ನಾವು ಕಾಣಬಹುದು ಆದರೂ ಸ್ವಲ್ಪ ವಿಸ್ತಾರ ಮಾಡೋಣ ಏನಾಯಿತು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ನನ್ನ ಮಕ್ಕಳು ಪಾಂಡವರು ಸೇರಿದ್ರಲ್ಲ ಏನಾಯಿತು ಅದಿರಲಿ ಮಹಾರಾಜರೇ ನಡೆದಿದ್ದೇನು ಕೇಳ್ರಿ ಅಂತ ಸಂಜಯ ದೃಷ್ಟ್ವಾತು ಪಾಂಡವಾನೀಕಂ ಯೂಢಂ ದುರ್ಯೋಧನಸ್ತದ ಆಚಾರ್ಯ ಉಪಸಂಗಮ್ಯ ರಾಜಾವಚನಮಬ್ರವೀತಿ ನನ್ನ ಮಗ ಗೆದ್ದನೆ ಅಂತ ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮಗನ ದುರವಸ್ಥೆ ನೋಡ್ರಿ ಮೊದಲು ಪ್ರಾಯಶಃ ಬಸ್ ಸ್ಟ್ಯಾಂಡ್ ಹೋದ್ನಲ್ಲ ನಮ್ಮ ಹುಡುಗ ಬಸ್ ಹತ್ತಿದ್ದೆ ನೀವು ಕೇಳ್ತಾ ಇದ್ದೀರಿ ನಾನು ಹೇಳ್ತೇನೆ ಆ್ಯಂಬುಲೆನ್ಸ್ ಬಂತು ಸ್ಟ್ರೆಚರಲ್ಲಿ ಹಾಕಿದರು ಆಸ್ಪತ್ರೆ ತಗೊಂಡು ನಿಮ್ಮ ಮಗನನ್ನ ಅಂದರೆ ಏನರ್ಥ ಬಸ್ ನೋಡಿಯೇ ಹೆದರಿದ ಅಂತ ಅರ್ಥ ಅಲ್ಲವೇ ಅಯ್ಯೋ ನಿಮ್ಮ ಮಗ ಯಾವ ಜನ್ಮದಲ್ಲಿ ಗೆಲ್ತಾನ್ರಿ ಪಾಂಡವ ಸೈನ್ಯವನ್ನು ನೋಡಿಯೇ ಎದೆ ಹೊಡ್ಕೊಂಡ್ಬಿಟ್ಟ ನಿನ್ನ ಮಗ ಮಹಾರಾಜ ಯೂಢಾಂ ದ್ರುಪದ ಪುತ್ರೇಣ ದ್ರುಪದನ ಮಗ ಇನ್ನೂ ಸಣ್ಣವನು ಯಾವ ದೃಷ್ಟಿಯಿಂದ ನೋಡಿದರೂ ಪಾಂಡವರಿಗೂ ಕೌರವರಿಗೂ ತುಂಬ ವಯಸ್ಸಲ್ಲಿ ಚಿಕ್ಕವನು ದೃಷ್ಟದ್ಯುಮ್ನ ಅವನು ಯಾವ ಯುದ್ಧದಲ್ಲಿಯೂ ಪ್ರವೇಶ ಮಾಡಿ ಇಲ್ಲಿವರೆಗೂ ಗೆದ್ದದ್ದು ಒಂದು ಪ್ರಸಿದ್ಧಿ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅವನಿಗೆ ಅಂಥವನನ್ನು ಮುಂದೆ ಇಟ್ಟಿದ್ದಾರೆ ಅವನನ್ನು ನೋಡಿ ಯಾಕೆ ಹೊಟ್ಟೆ ಹೋಗಬೇಕು ಅಂದರೆ ಒಂದು ಪ್ರಸಿದ್ಧಿ ಇತ್ತು ಅವನು ಹುಟ್ಟಿದ್ದೇ ದ್ರೋಣ ಸಂಹಾರಕ್ಕೆ ಎಂಬುದಾಗಿ ಆಶ್ರೀರ್ವಾಣಿ ಹೇಳಿತ್ತು ಬೇಕೆಂತ ಈ ಪಾಂಡವರು ಅವನನ್ನೇ ನಿಲ್ಲಿಸಿದ್ದಾರೆ ಒಬ್ಬೊಬ್ಬರನ್ನು ನೋಡಿ ಹೊಟ್ಟೆ ಕೊಳ್ತಾ ಇದ್ದಾನೆ ಸಂಗಮ್ಯ ರಾಜ ವಚನಮಬ್ರವೀತಿ ದ್ರೋಣನ ರಥದ ಬಳಿಗೆ ಹೋದ ದ್ರೋಣಾಚಾರ್ಯನ ಅಪರಾಧ ಮಾಡಿದ್ರು ಭೀಷ್ಮರ ಹತ್ರ ಯಾಕೆ ಹೋಗಲಿಲ್ಲ ಇನ್ನೂ ಯುದ್ಧ ಶುರುವಾಗಿಲ್ಲ ದುರ್ಯೋಧನ ಮನಸ್ಸು ಸಂಕಟ ಆಚಾರ್ಯರೇ ನೀವು ಮಾಡಿದ ಕೆಲಸ ನೋಡಿ ನಿಮ್ಮ ಶತ್ರು ದೃಪದ ದೃಪದನ ಹಾಳು ಮಗ ಈ ದುಷ್ಟಜ್ಜುಮ್ನ ಅವನಿಗೆ ನೀವು ಪಾಠ ಹೇಳಿಕೊಟ್ರಿ ಈಗ ಪಾಂಡವರು ಅವನನ್ನೇ ಸೇನಾಪತಿಯಾಗಿ ಕರ್ಕೊಂಡ್ಬಂದಿದ್ದಾರೆ ಅಯ್ಯೋ ನನ್ನ ಸೈನ್ಯ ಪುಡಿಪುಡಿ ಆಗುತ್ತಲ್ಲ ಅಂತ ತನ್ನ ಮನಸ್ಸಿನ ವಿಷಾದವನ್ನು ದುರ್ಯೋಧನ ತೋಡಿಕೊಳ್ತಾ ಇದ್ದಾನೆ